ಉಪ್ಪಿನಕಾಯಿ ಹಾಡು ಕೇಳಿ ಬಹು ರುಚಿ ಸ್ವಲ್ಪ ನೀವು ತಿಂದು ನೋಡ್ರಿ ಅದರ ರುಚಿ ಉಪ್ಪಿನಕಾಯಿ ಹಾಡು ಕೇಳಿ ಬಹು ರುಚಿ ಸ್ವಲ್ಪ ನೀವು ತಿಂದು ನೋಡ್ರಿ ಅದರ ರುಚಿ ಮಾವಿನಕಾಯಿ ಅಂತೆಕಾಯಿ ನಿಂಬೆಕಾಯಿ ಮಾವಿನಕಾಯಿ ಅಮತೆಕಾಯಿ ನಿಂಬೆಕಾಯಿ ಕಾಳು ಹಚ್ಚಿ ಹಾರಬೇಕು ಉಪ್ಪಿನಕಾಯಿ ಕಾಳು ಹೆಸಿ ಹಾಕಬೇಕ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಡು ಕೇಳ್ರಿ ಬಹು ರುಚಿ ಸ್ವಲ್ಪ ನೀವು ತಿಂದು ನೋಡ್ರಿ ಅದ ರುಚಿ ಬಾಯಿ ಕಟ್ಟಿ ಬೆಚ್ಚಗದ ಇರಬೇಕ್ರಿ ರಸ ಬಿಟ್ಟ ಉಪ್ಪಿನಕಾಯಿ ತೆಗೆಯಬೇಕ್ರಿ ಬಾಯಿ ಕಟ್ಟಿ ಬೆಚ್ಚಗದ ಇರಬೇಕ್ರಿ ರಸ ಬಿಟ್ಟ ಉಪ್ಪಿನಕಾಯಿ ತೆಗೆಯಬೇಕ್ರಿ ರಸ ಬಿಟ್ಟ ಉಪ್ಪಿನಕಾಯಿ ತೆಗೆಯಬೇಕ್ರಿ ಹಸನಾದ ಮೊಸರು ಹಾಕಿ ಹೊಳೆಯಬೇಕ್ರಿ ಹಸನಾದ ಮೊಸರು ಹಾಕಿ ಹೊಳೆಯಬೇಕ್ರಿ ಉಪ್ಪಿನಕಾಯಿ ಹಾಡು ಕೇಳಿ ಬಹು ರುಚಿ ಸ್ವಲ್ಪ ನೀವು ತಿಂದು ನೋಡ್ರಿ ಅದರ ರುಚಿ ಸ್ವಲ್ಪ ನೀವು ತಿಂದು ನೋಡ್ರಿ ಅದರ ರುಚಿ